नमस्कृत्य नरञ्चैव नरोत्तमम् ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರೇತ್ ದೇವೇಂದ್ರನೇ ಬಂದು ಶ್ರೀಕೃಷ್ಣನನ್ನು ಅರ್ಜುನನನ್ನು ನಮಸ್ಕಾರ ಮಾಡಿ ನಾನು ಮಾಡಿದ ತಪ್ಪಾಯಿತು ಮಳೆ ಹುಯಿಸುವ ಪ್ರಯತ್ನ ನಮ್ಮನ್ನು ಕ್ಷಮಿಸು ಅಂತ ಹೇಳಿ ಅವನು ಹೋಗಿಬಿಟ್ಟ ಈ ಕಡೆಯಲ್ಲಿ ಸಭಾಪರ್ವಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಅತ್ಯಂತ ಸುಂದರವಾದ ಭಾಗ ಮಯ ಸ್ವರ ಕೃಷ್ಣನನ್ನು ಕೇಳಿದ ಏನಾದರೂ ಉಪಕಾರ ಸ್ವೀಕಾರ ಮಾಡು ಕೃಷ್ಣ ಹೇಳಿದ ಅದ್ಭುತವಾದ ಒಂದು ಮಂಟಪವನ್ನು ಒಂದು ದೊಡ್ಡ ಕಟ್ಟಡವನ್ನು ವಾಸ್ತುವನ್ನು ನೀನು ತಯಾರು ಮಾಡಿಕೊಡು ಅದಕ್ಕಾಗಿ ಶುಭ ಮುಹೂರ್ತದಲ್ಲಿ ಕಾಡು ಸುಟ್ಟಂತಹ ಒಂದು ಜಾಗದ ವಾಸ್ತುವನ್ನು ಪತ್ತೆ ಮಾಡ್ತಾರೆ ಮನೆ ಕಟ್ಟಬೇಕಾದರೆ ಅರಮನೆಯನ್ನು ಸಾಮಾನ್ಯವಾದ ಜಾಗವಲ್ಲ ದೇವಸ್ಥಾನವನ್ನು ಮನೆಯನ್ನು ಯಜ್ಞಭೂಮಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ದೈವಜ್ಞರು ಶಕುನಜ್ಞರು ಜ್ಯೋತಿಷ್ಕರು ಜಾಗವನ್ನು ಪರೀಕ್ಷೆ ಮಾಡಿ ಎಲ್ಲ ದಿಕ್ಕಿನಲ್ಲಿ ಅದಕ್ಕೆ ಬಾಧೆ ಬಾರದಂತೆ ನೀರು ಸಮೃದ್ಧಿಯಾಗಿರಬೇಕು ರಕ್ಷಣೆ ಚೆನ್ನಾಗಿರಬೇಕು ವಸತಿ ಚೆನ್ನಾಗಿರಬೇಕು ಜನರದ್ದು ಈ ರೀತಿಯಲ್ಲಿ ಆ ಜಾಗವನ್ನು ಸ್ವಯಂ ಅಗ್ನಿದೇವನೇ ಪರೀಕ್ಷೆ ಮಾಡಿದ ಆಮೇಲೆ ಕೃಷ್ಣಾರ್ಜುನರು ವೇದವ್ಯಾಸರನ್ನು ಧ್ಯಾನ ಮಾಡಿದರು ಸ್ವಯಂ ವೇದವ್ಯಾಸರು ಬಂದರು ಬಂದ ಮೇಲೆ ಪುಣ್ಯೇಹನಿ ಪರಮ ಪವಿತ್ರವಾದ ದಿವಸದಲ್ಲಿ ಮಹಾತೇಜಾಹ ಕೃತಕೌತುಕ ಮಂಗಲ ತರ್ಪಯಿತ್ವ ದ್ವಿಜಶ್ರೇಷ್ಠಾನ್ ಪಾಯಸೇನ ಸಹಸ್ರಶಃ ಸಾವಿರ ಸಾವಿರ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿ ಅದರಲ್ಲಿ ದಿವ್ಯ ಪಾಯಸವನ್ನೆಲ್ಲರಿಗೂ ನೀಡಿ ಧನಂ ಬಹುವಿಧಂ ದತ್ವ ತೇಭ್ಯ ಏವಚ ವೀರ್ಯವಾನಿ ಎಲ್ಲರಿಗೂ ಭೂರಿ ದಕ್ಷಿಣಗಳನ್ನು ಕೊಟ್ಟು ಸರ್ವರ್ತು ಗುಣಸಂಪನ್ನ ದಿವ್ಯರೂಪ ದಶ ದಶಕಿಷ್ಕು ಸಹಸ್ರಾಂ ತಾಂ ಮಾಸ ಸರ್ವತಃ ಹತ್ತು ಸಾವಿರ ಅಡಿ ಉದ್ದ ಹತ್ತು ಸಾವಿರ ಅಡಿ ಅಗಲ ಇರತಕ್ಕಂಥ ಒಂದು ಪ್ರದೇಶವನ್ನು ಈ ಮುಂದೆ ರಾಜಸೂಯ ನಡೆಯತಕ್ಕಂಥ ಮಂಟಪಕ್ಕೆ ಜಾಗವನ್ನು ಗುರುತು ಹಾಕ್ಕೊಂಡಿದ್ದಾರೆ ಕಿಷ್ಕು ಶಬ್ದ ಹಾಕಿದ್ದಾರೆ ದಶ ಕಿಷ್ಕು ಸಹಸ್ರಾಂ ಕಿಷ್ಕು ಅಂದರೆ ಅಡಿ ಒಂದು ಕಾಲಡಿ ಒಂದು ಕಾಲಿನ ಹೆಜ್ಜೆ ಉದ್ದ ಇರ್ತದೆಯೋ ಅದಕ್ಕೆ ಇಂಗ್ಲೀಷಲ್ಲಿ ಕೂಡ ಫುಟ್ ಅಂತ ಹೇಳ್ತೇವೆ ನೋಡಿ ಸಂಸ್ಕೃತದ ಒಂದು ಮೂಲ ಇದು ಒಂದು ಫುಟ್ ಅಂತ ಹೇಳ್ತಾರೆ ಇವತ್ತು ಹನ್ನೆರಡು ಅಂಗಲ ಅಂತ ನಾವು ಹೇಳ್ತೇವೆ ಮಹಾಭಾರತದ ತ್ರೇತ ಇದು ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ಮನುಷ್ಯರ ಕಾಲು ಎಷ್ಟು ಉದ್ದ ಇದ್ದಿರ್ಬೋದು ಲೆಕ್ಕ ಮಾಡಿಕೊಳ್ಳಿ ಯುಗ ಯುಗದಲ್ಲಿ ಮನುಷ್ಯರ ಎತ್ತರ ಪ್ರಮಾಣ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತೇವೆ ಹಾಗೆ ಹತ್ತು ಸಾವಿರ ಅಡಿ ಉದ್ದ ಹತ್ತು ಸಾವಿರ ಅಡಿ ಅಗಲ ಮಯನ ಕಾಲಳತೆಯಲ್ಲಿ ಜಾಗವನ್ನು ಮೊದಲು ಸಿದ್ಧ ಮಾಡಿಕೊಂಡಿದ್ದಾರೆ ಭೂಮಿ ಅಳಿಸಿದ ತಳಪಾಯ ತೆಗೆಯಬಿಟ್ಟ ಅವನ ಕಡೆಯ ಕೆಲಸ ಮಾಡ್ತಕ್ಕಂಥವರು ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡ್ತಾಯಿದ್ರು ಹಗಲಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಇದನ್ನು ತಪ್ಪದೆ ಮಲಗಿದೆ ಬರೆಸಿಟ್ಟಿದ್ದಾರೆ ವೇದವ್ಯಾಸರು ಯಾತಕ್ಕೆ ಅಂದರೆ ಇಲ್ಲೊಂದು ಸಭಾಮಂಟಪ ನಿರ್ಮಾಣವಾಗ್ತಾ ಇದ್ದಿರುವ ಗುಮಾನಿ ಕೂಡ ದುರ್ಯೋಧನನಿಗೆ ಬರಬಾರದು ಏನೋ ಮಾಡ್ತಾ ಇದ್ದಾರೆ ಏನೋ ಕಟ್ಟಡ ಕಟ್ಟಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿಯೇ ವಿಘ್ನ ಮಾಡುವುದು ಪಾಂಡವರಿಗೆ ಅನೇಕ ವಿಘ್ನಗಳನ್ನು ಬರಿಗೆ ಮಾಡಿದ್ದವನು ಒಂದು ಚೂರು ಉಪಕಾರ ಮಾಡದೇ ಇದ್ದವನು ಕೌರವರಿಗೆ ಐಬು ತಿಳಿಯದೇ ಇರುವಂತೆ ತನ್ನ ಕಡೆಯವರನ್ನು ಎಂಟು ಸಾವಿರ ಕಿಂಕರರನ್ನು eight thousand work workers masons ಅವ್ರನ್ನ ಕರ್ಕೊಂಡ್ಬಂದು ರಾತ್ರಿ ಹೊತ್ತು ಮಾತ್ರ ಬೇರೆ ಬೇರೆ ಕಡೆಯಿಂದ ಹಸ್ತಿನಾವತಿ ಸುತ್ತ ಈ ಕಡೆ ಇಂದ್ರಪ್ರಸ್ಥದ ಸುತ್ತ ಸಿಕ್ಕದೇ ಇರುವಂಥ ಅಮೋಘ ರೀತಿಯ ಜಾತಿಯ ಕಲ್ಲುಗಳು ಮಣಿಮಾಣಿಕ್ಯಗಳು ಗೋಡೆಗಳಲ್ಲಿ ಹುದುಗಿಸಬೇಕಾದವು ನಾನಾ ರೀತಿಯ ಪದಾರ್ಥಗಳು ಅದಕ್ಕೆ ಏನೇನು ಹೊಂದಾಣಿಕೆ ಮಾಡಬೇಕು ಅವೆಲ್ಲವನ್ನು ರಾತ್ರಿ ಹೊತ್ತಲ್ಲಿ ಮಾತ್ರ ತಂದು ತಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅರ್ಥ್ಯಂ ತಥ್ಯಂ ಹಿತಂ ವಾಕ್ಯಂ ಲಘುಯುಕ್ತಂ ಅನುತ್ತರಂ ಉವಾಚ ಭಗವಾನ್ ಭದ್ರಾಂ ಸುಭದ್ರಾಂ ಭದ್ರಭಾಷಿಣೀ ಭೂಮಿ ಅಳಿಸಿ ತಳಪಾಯ ತೆಗಿಬಿಟ್ಟು ಮುಂದಿನ ಕೆಲಸಕ್ಕೆ ಬರ್ತೇನೆ ತಳಪಾಯ ಮಾಡ್ತಾ ಇರಿ ಅಂತ ಹೇಳಿ ಮಯ ಹೊರಟ ಈ ಕಡೆಯಲ್ಲಿ ಸ್ವಾಮಿ ಕೃಷ್ಣ ತನ್ನ ತಂಗಿ ಸುಭದ್ರೆಗೆ ನೀತಿಗಳನ್ನು ಹೇಳಿ ದ್ರೌಪದಿ ಜೊತೆಯಲ್ಲಿ ಯಾವುದೇ ರೀತಿಯ ಜಗಳ ಬಾರದೇ ಇರುವಂತೆ ಹೊಂದಾಣಿಕೆ ಇರಬೇಕು ನೀನು ಎರಡನೇ ಹೆಂಡತಿ ಅಂತ ಹೇಳಿ ಅರ್ಥ್ಯಂ ತಥ್ಯಂ ಹಿತಂ ವಾಕ್ಯಂ ಲಘುಯುಕ್ತಂ ಮನೋತ್ತರಂ ದ್ರೌಪದಿ ಪ್ರತ್ಯುತ್ತರ ಕೊಡದೇ ಇರುವ ರೀತಿಯಲ್ಲಿ ಅನೇಕ ಮಾತುಗಳನ್ನು ಹೇಳಿ ರಥವನ್ನು ಹತ್ತಿ ದ್ವಾರಕೆಗೆ ಹೊರಡ್ತಾ ಇದ್ದಾನೆ ದದರ್ಶಾನಂತರಂ ಕೃಷ್ಣ ಧೌಮ್ಯಂಚ ಬಿಜನಾರ್ದನಃ ಹೋಗುವ ಮುಂಚೆ ದ್ರೌಪದಿಗೂ ಹಿತೋಕ್ತಿಗಳನ್ನು ಹೇಳಿ ಪುರೋಹಿತರಾದ ಧೌಮ್ಯರನ್ನು ಕಂಡು ಈ ಕೆಲಸ ಏನೂ ತಪ್ಪಾಗದೇ ಇರುವಂತ ನಡೀಬೇಕು ಅಂತ ಹೇಳಿ ದ್ರೌಪದೀಂ ಸಾಂತಯಿತ್ವ ಆಚ ತಂಗಿ ನನ್ನ ತಂಗಿ ಸುಭದ್ರೆ ಅಂತಂದು ನೀನು ಸವತಿ ಮಾಡಿಬಿಟ್ಟೆ ಅಂತ ಬೇಜಾರು ಮಾಡ್ಕೋಬೇಡಮ್ಮ ಅವಳು ಕಷ್ಟ ಪಾರಾಗಬೇಕಾಗಿತ್ತು ಇಲ್ಲದೇ ಇದ್ರೆ ಅವಳು ದುರ್ಯೋಧನ ಪಾಲಾಗ್ತಾ ಇದ್ದಳು ಆದ್ದರಿಂದ ನಿನ್ನ ಜೀವ ಎಂಬುದಾಗಿ ಆ ಸುಭದ್ರೆಯನ್ನು ನೋಡಿಕೋ ಎಂಬುದಾಗಿ ಅವಳಿಗೂ ಮಾತುಗಳನ್ನು ಹೇಳಿ ಯಾತ್ರಾ ಯಾತ್ರಾಕಾಲಸ್ಯ ಯೋಗ್ಯಾನಿ ಕರ್ಮಾಣಿ ಗರುಡಧ್ವಜ ಕರ್ತುಕಾಮಃ ಶುಚಿರ್ಭೂತ್ವ ಸ್ನಾತವಾನ್ ಸಮಲಂಕೃತ ಯಾತ್ರಾ ಕಾಲದಲ್ಲಿ ದಾನಗಳನ್ನು ಕೊಡಬೇಕು ಅಂತ ಹೇಳ್ತಾರೆ ದೂರದೇಶ ಯಾತ್ರೆ ನಾವು ಹತ್ತು ನಿಮಿಷದ ಯಾತ್ರೆ ಇರ್ಬೋದು ಸಿಟಿ ಬಸ್ ಇರ್ಬೋದು ಮೈಸೂರಿಗೆ ಹೋಗೋದಿರ್ಬೋದು ಡೆಲ್ಲಿಗೆ ಹೋಗೋದಿರ್ಬೋದು ಬದ್ರಿ ಯಾತ್ರೆ ಇರ್ಬೋದು ಯಾತ್ರೆ ಹೊರಡೋರು ವಾಪಸ್ ಬರ್ತಾರೆ ಅಂತ ಖಾತ್ರಿ ಅವತ್ತೂ ಇಲ್ಲ ಇವತ್ತೂ ಇಲ್ಲ ಕೈಯಲ್ಲಿದ್ದ ಸ್ವಲ್ಪ ಹಣವನ್ನಾದರೂ ಸರಿಯಾದವರಿಗೆ ಕೊಟ್ಟು ಹೋಗಬೇಕು ಅನ್ನೋ ಯಾತ್ರಾ ಧರ್ಮ ಅದನ್ನು ಮಾಡಿಕೊಂಡು ಸ್ನಾನ ಏನ ಮಾಡಿಕೊಂಡು ಮಾಲೆಗಳನ್ನು ಧರಿಸಿ ತುಳಸಿ ಮಾಲೆಯನ್ನು ಧರಿಸಿಕೊಂಡು ಜಪ ಮಾಡುವುದನ್ನೆಲ್ಲ ಮಾಡಿ ಬ್ರಾಹ್ಮಣರು ಆಶೀರ್ವಾದ ಮಾಡಲಾಗಿ ಸ್ವಸ್ತಿ ವಾಚ್ಯಾರ್ಹತೋ ವಿಭ್ರಾನ್ ದಧಿಪಾತ್ರ ಫಲಾಕ್ಷತೈ ವಸುಪ್ರದಾಯ ತತಃ ಪ್ರದಕ್ಷಿಣ ಮಥ ಕರೋತಿ ಅವರಿಗೆಲ್ಲ ನಮಸ್ಕಾರ ಮಾಡಿ ಶೈಬ್ಯ ಸುಗ್ರೀವ ಮೊದಲಾದ ಕುದುರೆಗಳಿಂದ ಎಳೆಯಲ್ಪಟ್ಟ ತನ್ನ ದಿವ್ಯವಾದ ರಥದಲ್ಲಿ ಗರುಡಧ್ವಜನಾದ ಭಗವಂತ ಶ್ರೀಕೃಷ್ಣ ಕೂತ್ಕೊಂಡು ಆ ಧರ್ಮರಾಜನ್ ನೋಡ್ತಾನೆ ಪ್ರೇಮದ ದೃಷ್ಟಿಯಿಂದ ಅನ್ವಾರುರೋಹ ಪ್ರೇಮ್ ಪ್ರೇಮ್ನ ರಾಜ ಯುಧಿಷ್ಠಿರ ಕೃಷ್ಣನನ್ನು ಕಳಿಸಿಕೊಡುವುದಕ್ಕೆ ಪಂಚಪಾಂಡವರು ಸ್ವಲ್ಪ ದೂರ ಹೋಗಿ ಬರ್ತಾರೆ ಅವ್ರನ್ನೆಲ್ಲ ಆಲಿಂಗನ ಮಾಡಿಕೊಂಡು ಹೋಗಿ ಬರ್ತೀರಾ ಅಂತ ಹೇಳುವಾಗ ಲೋಚನೈಹಿ ಜಗ್ಮುಸ್ತೇ ಪಾಂಡವರು ನಿಂತುಕೊಂಡ್ರು ಇಂದ್ರಪ್ರಸ್ಥದ ಭಾಗದಲ್ಲಿ ಕೃಷ್ಣ ಮಾತ್ರ ಮುಂದೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ಕಣ್ಣಿನಿಂದ ಅವನ ಹಿಂದೆ ಹೊರಟರು ಅಂತ ವರ್ಣನೆ ಮಾಡ್ತಾರೆ ಕಾವ್ಯ ಭಾಷೆಯಲ್ಲಿ ಕೃಷ್ಣನ ಬಿಟ್ಟು ಅರಗಳಿಗೆ ಇದ್ದರೆ ಏನು ಆಪತ್ತು ಬರುತ್ತೋ ಅನ್ನೋ ಭಯ ಪಾಂಡವರಿಗೆ ಈ ಕಡೆಯಲ್ಲಿ ಮಯಾಸುರ ಏನು ಮಾಡಿದ ಬಿಂದು ಸರಸ್ ಎಂಬ ವಿಭಾಗಕ್ಕೆ ಹೋದ ಕುರುಕ್ಷೇತ್ರಕ್ಕೆ ಇವತ್ತು ಬಿಂದು ಸರಸ್ ಅನ್ನುವ ತೀರ್ಥ ಅಲ್ಲಿದೆ ಅಲ್ಲಿ ನರನಾರಾಯಣರು ಒಂದು ಕಾಲದಲ್ಲಿ ತಪಸ್ಸು ಮಾಡಿದ್ದು ಅಲ್ಲೇ ಭಗೀರಥನು ತಪಸ್ಸು ಮಾಡಿದ್ದು ಗಂಗೆಯನ್ನು ಭೂಮಿಗಿಳಿಸುವುದಕ್ಕೆ ಅಲ್ಲಿ ಒಂದು ಕಡೆಯಲ್ಲಿ ದಿವ್ಯವಾದ ಗದೆಯನ್ನು ಶಂಖವನ್ನು ಬಚ್ಚಿಟ್ಟಿದ್ದ ಅದನ್ನು ತೆಗೆದುಕೊಂಡು ಮಯ ತಂದು ಭೀಮನಿಗೆ ಗದೆಯನ್ನು ಅರ್ಜುನನಿಗೆ ದೇವದತ್ತವೆಂಬ ಶಂಖವನ್ನು ಒಂದು ಮಣಿಮಯವಾದ ಭಾಂಡವನ್ನು ದಾನವರಿಗಾಗಿ ತಾನೇ ಹಿಂದೆ ಒಂದು ಕಾಲದಲ್ಲಿ ವೃಷಪರ್ವನಿಗೆ ಕೊಟ್ಟದ್ದು ಅನಂತವಾದ ದಿವ್ಯ ಮಣಿಗಳಿಂದ ಮಾಡಲ್ಪಟ್ಟ ಒಂದು ದೊಡ್ಡ ಪಾತ್ರೆ ಅದನ್ನು ಮಾರಾಟ ಮಾಡಿದರೆ ಒಂದೊಂದು ಮಣಿ ಬೆಲೆಯಲ್ಲಿ ಒಂದೊಂದು ಜಾಗ ಮಾಡ್ಬೋದಾಗಿತ್ತು ಅಂಥದ್ದೊಂದನ್ನು ತಂದು ಅಲ್ಲಿ ಪಾಂಡವರು ಕೊಡ್ತಾ ಇದ್ದಾನೆ ಸಭಾಮಷ್ಟು ಸಹಸ್ರಾಣಿ ಕಿಂಕರ ನಾಮ ರಾಕ್ಷಸಾಹ ಕಿಂಕರರೆಂಬ ಹೆಸರುಳ್ಳ ರಾಕ್ಷಸರು ಎಂಟು ಸಾವಿರ ಜನರು ರಾತ್ರಿ ಹೊತ್ತು ಕೆಲಸ ಮಾಡುತ್ತಿದ್ದಾರೆ ಅಂತರಿಕ್ಷಚರ ಘೋರಾಹ ಮಹಾಕಾಯ ಮಹಾಬಲಾಹ ಆಕಾಶದಲ್ಲಿ ಸಂಚಾರ ಮಾಡೋ ಉಳ್ಳ ಮಾಯಾವಿಗಳು ಎಲ್ಲೆಲ್ಲಿಂದಲೂ ಆ ಪ್ರದೇಶ ಸಿಕ್ಕದೆ ಎದ್ದು ಕಲ್ಲು ಗಿಲ್ಲು ಪಾಲಿಶ್ ಸ್ಟೋನ್ಸ್ ಎಲ್ಲ ತರ್ತಿದ್ರು ರಾತ್ರಿ ಹೊತ್ತು ತನ್ನ ತಲೆ ಮೇಲೆ ಹೊತ್ಕೊಂಡು ಹೊತ್ಕೊಂಡು ಬರ್ತಾಯಿದ್ರು ಮಯ ನೋಡಿದ ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂಥೇಳಿ ಆ ಸಭೆಯಲ್ಲಿ ಸುತ್ತ ತೋಟಕ್ಕೆ ಬರುವಂತೆ ಅಶೋಕವನವನ್ನು ನಿರ್ಮಾಣ ಮಾಡಿ ಅಶೋಕವನ ಅಂದರೆ ಬರೀ ರಾಮಾಯಣದಲ್ಲಿ ರಾವಣನ ಮನೆಯಲ್ಲಿದ್ದದ್ದು ಮಾತ್ರ ಅಂತ ತಿಳ್ಕೊಳ್ಬಾರ್ದು ಪ್ರತಿಯೊಂದು ಅರಮನೆ ಸುತ್ತ ಮಾಡುವ ವಿಲಾಸಿ ತೋಟಕ್ಕೆಲ್ಲ ಅಶೋಕವೆಂಬುದಾಗಿ ಹಳೆಯ ಕಾಲದಲ್ಲಿ ಹೆಸರಿತ್ತು ಆ ತೋಟವನ್ನು ಪ್ರಾಕಾರವನ್ನು ಗೋಪುರಗಳನ್ನು ಮಾಡಿದ್ದಲ್ಲದೆ ಮಧ್ಯ ಮಧ್ಯೆ ಅನೇಕ ಸಭೆಗಳನ್ನು ಮಾಡಿ ತಸ್ಯಾಂ ಸಭಾಯಾಂ ನಳಿನೀಂ ಚಕಾರ ಪ್ರತಿಮಾಮಯ ಮಧ್ಯ ಮಧ್ಯ ಸರೋವರಗಳನ್ನು ಮಾಡಿದ್ದ ದೊಡ್ಡ ಹಾಲು ಸಭಾ ಮಧ್ಯದಲ್ಲಿ ಸರೋವರ ಒಂದು ಸರೋವರದಲ್ಲಿ ನೋಡಿದರೆ ಅಲ್ಲಿ ಕ್ರೌಂಚ ಪಕ್ಷಿಗಳು ಸಾರಸಗಳು ಹಂಸಗಳು ಓಡಾಡ್ತಾ ಇದ್ದು ಆದರೆ ನಿಜವಾದ ಹಂಸಗಳಲ್ಲ ಅದನ್ನು ಹೇಗೆ ಮಾಡಿದ್ರು ಗೊತ್ತಿಲ್ಲ ಕೆಳಗೆ ನೋಡಿದ್ರೆ ನೀರಿನಂತೆ ಕಾಣುವ ಪದಾರ್ಥ ಸ್ಫಟಿಕ ಮಣಿಶಿಲೆ ಆದರೆ ನೀರಲ್ಲ ಅವು ಓಡ್ತಾ ಇದ್ದವು ಗಾಳಿ ಬೀಸಿದರೆ ಪದ್ಮಗಳು ಅಳ್ಳಾಡ್ತಾ ಇದ್ದವು ಇದು ಯಾವ ಅಭಿಪ್ರಾಯವೋ ವಾಟ್ ಐಡಿಯಾ ನಮ್ಮ what cultural idea we don't know ಅಂಥದ್ದೊಂದು ಮಂಟಪ ಇನ್ನೊಂದು ಕಡೆ ಅದರಂತೆಯೇ ನೀರಿದ್ದು ನೀರಿನಲ್ಲಿ ಬಾಗುವ ತಾವರೆ ಪುಷ್ಪಗಳು ಅದೇ ಕ್ರೌಂಚ ಸಾರ ಸಾಧಿ ಪಕ್ಷಿಗಳು ಇನ್ನೊಂದು ಕಡೆಯಲ್ಲಿ ಮೆಟ್ಲುಗಳು ಸರ ಸರ ಸರ ಹತ್ತಿದರೆ ಸರಿಗಮ ಪದನಿ ಹಾಡಬೇಕು ಆ ಕಡೆ ಈ ಕಡೆಯಲ್ಲಿ ದೀಪಗಳನ್ನು ಕೈ ಇಟ್ಟುಕೊಂಡಂತಹ ವಿಗ್ರಹಗಳು ಅವು ಬನ್ನಿ ಅಂತ ಸ್ವಾಗತ ಮಾಡಬೇಕು ಇದೇನಿದು ವಿಗ್ರಹಗಳು ಮಾತಾಡ್ತಾ ಇವೆಲ್ಲ ಗೋಡೆ ಮುಟ್ಟಿದ್ರೆ ಬೇರೆ ಸ್ವರ ಬರಬೇಕು ಬಾಗಿಲು ತಿರುಗಬೇಕು ದೀಪ ಇಲ್ಲದೆ ದೀಪ ಬೆಳಗಬೇಕು ಸೂರ್ಯರೋ ಚಂದ್ರರು ಬಂದುಬಿಟ್ರೋ ಎಂಬುದಾಗಿ ಆಶ್ಚರ್ಯಕರವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾನೆ ಎಷ್ಟು ತಿಂಗಳಲ್ಲಿ ಹದಿನಾಲ್ಕು ತಿಂಗಳಲ್ಲಿ ಮಣಿರತ್ನಚಿತಾಂ ತಾಂತೂ ತಾಂತು ಕೇಚಿದಭ್ಯೇತ್ಯ ಪಾರ್ಥಿವಾ ದೃಷ್ಟ್ವಾಪಿ ನಾಭ್ಯಜಾನಂತ ಅಜ್ಞಾನಾತಿ ಪ್ರಪತಂತ್ಯುತ ನಿರ್ಮಾಣ ಕಾಲದಲ್ಲಿಯೇ ಕುತೂಹಲಕ್ಕಾಗಿ ಕೆಲವರು ಬಂದವರು ಸ್ಥಳ ಮತ್ತು ಜಲ ವ್ಯತ್ಯಾಸ ತಿಳಿಯದೆ ಒಂದು ಕಡೆ ನೋಡಿ ಇದು ಗಟ್ಟಿ ಭೂಮಿ ಮುಂದೆ ದುರ್ಯೋಧನ ಏಮಾರ್ತಕ್ಕಂಥ ಜಾಗ ಇದು ನೀರಿದೆ ಅಂತ ಪಂಚ ಮೇಲೆ ಎತ್ಕೊಂಡು ಹೋದರೂ ನೀರಿರಲಿಲ್ಲ ಓಹೋ ಮುಂದೆಂದು ಹಾಗೆ ಅಂತ ತಿಳ್ಕೊಂಡು ನೀರಿದ್ದ ಜಾಗದಲ್ಲಿ ಹೋಗಿ ಬಿದ್ದರು ಇದೆಲ್ಲ ಬೇಕಾದಷ್ಟು ನಡೆದಿತ್ತು ಜಲಜಾನಾಂಚ ಪದ್ಮಾನಂ ಸ್ಥಳಜಾನಾಂಚ ಸರ್ವಶಃ ಇದನ್ನು ಪರಿ ಚತುರ್ದಶೈಹಿ ಹದಿನಾಲ್ಕು ತಿಂಗಳಲ್ಲಿ ಕಟ್ಟಿದರು ಕೆಲವೇ ಶ್ಲೋಕದಲ್ಲಿ ಸಭಾ ಮಂಟಪದ ವರ್ಣನೆ ಮಾಡಿ ಬಿಟ್ಟುಬಿಟ್ಟರು ಕವಿಗಳು ತಮ್ಮ ತಮ್ಮ ಕೌಶಲದಿಂದ ಇವುಗಳಲ್ಲಿ ಏನೇನಿರಬಹುದು ಅನ್ನೋದನ್ನು ವಿಸ್ತಾರವಾಗಿ ಮಾಡಿ ನೋಡ್ಬೋದು ರಾಜಸೂಯದ ರಾಜಕೀಯ ಗ್ರಂಥದಲ್ಲಿ ನಾವು ಯಥಾಶಕ್ತಿ ಇದನ್ನು ವಿವರಿಸಿದ್ದೇವೆ ಓದಿ ನೋಡ್ಬೋದು ಇಂಥದ್ದೊಂದು ಸಭಾಮಂಟಪ ಉಂಟಾಯಿತು ಮಯ ಬಂದು ಧರ್ಮರಾಜನೇ ಕಾಣಿಸಿಕೊಂಡ ಕೃಷ್ಣನೇ ಕಾಣಿಸಿಕೊಂಡ ಪ್ರಭು ನೀವು ಒಪ್ಸಿದ ಕೆಲಸ ಮಾಡಿದ್ದೇವೆ ಇಂಥದ್ದೊಂದು ಸಭಾಮಂಟಪ ಲೋಕದಲ್ಲಿ ಎಲ್ಲಾದರೂ ಬೇರೆ ಕಡೆ ಇದೆ ಅಂತ ನೀವು ಹೇಳಿದರೆ ನಾನು ಕೊಟ್ಟ ಮಾತನ್ನು ವಾಪಸ್ ತಗೊಳ್ತೇನೆ ನನಗೆ ಏನು ಶಿಕ್ಷೆ ಬೇಕಾದ್ರು ಕೊಡ್ಬೋದು ಎಂಬುದಾಗಿ ಹೇಳಿ ಅವನು ನಮಸ್ಕಾರ ಮಾಡಿ ಬಹುಮಾನಗಳನ್ನು ಪಡೆದು ಹೋದ ಈ ಕಡೆಯಲ್ಲಿ ಕೃಷ್ಣನನ್ನು ಕೂರಿಸಿಕೊಂಡು ಪಾಂಡವರು ಯೋಚನೆ ಮಾಡಿದರು ತತ ಪ್ರವೇಶನಂ ತಸ್ಯಾಂ ಚಕ್ರೆ ರಾಜ ಯುಧಿಷ್ಠಿರ ಗೃಹ ಪ್ರವೇಶ ಅಂತ ಒಂದು ಮಾಡಬೇಕು ವಾಸ್ತುಶಾಂತಿ ಅಂತ ಮಾಡಬೇಕು ಸರ್ಪಬಲಿ ಅಂತ ಮಾಡಬೇಕು ದಿಗ್ಬಲಿಗಳನ್ನು ಕೊಡಬೇಕು ಪುಷ್ಪಾಲಂಕಾರವನ್ನು ಮಾಡಬೇಕು ಅಷ್ಟು ದೊಡ್ಡ ಮಂಟಪಕ್ಕೆ ಸಭಾ ಮಂಟಪಕ್ಕೆ ಅಲಂಕಾರಕ್ಕೆ ಎಲ್ಲೆಲ್ಲ ಪುಷ್ಪಗಳನ್ನು ತಂದಿದ್ದಾರೆ ಮಣಿಮಾಣಿಕ್ಯಗಳಿಂದ ಮಾಡಿದ ಹಾರಗಳನ್ನು ಹಾಕಿದ್ದಾರೆ ಬಂದವರಿಗೆಲ್ಲ ದಾನ ಕೊಟ್ಟಿದ್ದಾರೆ ಬ್ರಾಹ್ಮಣೋತ್ತಮರಿಗೆ ಭೋಜನ ಮಾಡಿಸಿದ್ದಾರೆ ದದೌತೇಭ್ಯ ಸಹಸ್ರಾಣಿ ಗವಾಂ ಪ್ರತ್ಯೇಕಶಃ ಪುನಃ ಒಬ್ಬೊಬ್ಬರ ಬ್ರಾಹ್ಮಣರಿಗೆ ಯೋಗ್ಯತೆಗನುಸಾರವಾಗಿ ಸಾವಿರ ಸಾವಿರ ಗೋದಾನ ಮಾಡಿದ್ದಾನೆ ಪುಣ್ಯಾಹ ಘೋಷ ತತ್ರಾಸೀತಿ ದಿವಸ್ಪೃಕ್ ಇವ ಭಾರತ ಬ್ರಾಹ್ಮಣೋತ್ತಮರು ಹೇಳಿದಂಥ ಚತುರ್ವೇದದ ಮಂತ್ರಗಳು ಮುಗಿಲಿಗೆ ಮುಟ್ಟುತ್ತಾ ಇದ್ದವು ವಾದಿತ್ರೈಹಿ ವಿವಿಧೈ ನಾನಾ ವಿಧವಾದ ಸಂಗೀತ ವಾದ್ಯಗಳನ್ನು ನುಡಿಸ್ತಾ ಇದ್ದರು ಅಲ್ಲಿ ಮಲ್ಲರು ನಟರು ಜಲ್ಲರು ಸೋತರು ವೈತಾಲಿಕರು ಹೊಗಳು ಭಟ್ರು ಬಂದಿದ್ದರು ಜಲ್ಲರು ಕೋಲಲ್ಲಿ ಯುದ್ಧ ಮಾಡುವವರು ನಟರು ನಾಟ್ಯ ಮಾಡಿ ತೋರಿಸುವವರು ಮಲ್ಲರು ಬಾಹುಯೋಧಿನಃ ಲಗುಡಯೋಧಿನಃ ತಮ್ಮ ತಮ್ಮ ಕೈ ಚಳಕ ತೋರಿಸ್ತಾ ಇದ್ದಾರೆ ಇದು ವಿನೋದ ಆರಂಭವಾಯಿತು ನಿಗದಿ ಮಾಡಿದ ದಿವಸಕ್ಕೆ ಸರಿಯಾಗಿ ದೇವ ಮತ್ತು ಭೂಲೋಕದಲ್ಲಿದ್ದ ಸಮಸ್ತ ಋಷಿಗಳೂ ಬಂದಿದ್ದಾರೆ ಧರ್ಮರಾಜನ ಪ್ರವೇಶವಾಗಬೇಕು ಅಸಿತ ದೇವಲ ಸತ್ಯ ಸರ್ಪಿಮಾಲಿ ಮಹಾಶಿರ ಅರ್ವಾವಸು ಸುಮಿತ್ರ ಮೈತ್ರೇಯ ಶುನಕ ಬಲಿ ಬಕ ದಾಲ್ಭ್ಯ ಸ್ಥೂಲಶಿರ ಕೃಷ್ಣದ್ವೈಪಾಯನ ಸುಮಂತು ಜೈಮಿನಿ ಪೈಲ ವ್ಯಾಸ ಶಿಷ್ಯರು ತಿತ್ತಿರಿಹಿ ಯಾಜ್ಞವಲ್ಕಶ್ಚ ಅಪ್ಸುಹೋಮ್ಯಶ್ಚ ದೌಮ್ಯಶ್ಚ ಆಣಿಮಾಂಡವ್ಯ ತಾಮೋಷ್ಣೀಶಃ ಮೌಂಜಾಯಿನಃ ವಲಿವಾಕಃ ಸನಿಯವಾಕಃ ಶಿಖಾವಾನೆ ಏನು ನೂರಾರು ಋಷಿಗಳ ಹೆಸರನ್ನು ಕೊಟ್ಟಿದ್ದಾರೆ ಒಂದೂ ಕಲ್ಪಿತವಾದ ಹೆಸರಲ್ಲ ಈ ಕಾಲದಲ್ಲಿ ಒಬ್ಬ ಋಷಿಯನ್ನು ಒಂದು ಕಡೆ ಕಾಣುವುದು ಕಷ್ಟ ಋಷಿ ಸದೃಶರು ಅಂತ ಹೇಳಿಬಿಡ್ತೇವೆ ತ್ರಿಕಾಲಜ್ಞರು ಸರಳ ಜೀವನ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಮೂರು ಲೋಕಗಳು ನಡೆಯುವುದನ್ನು ಕಣ್ಣಿಂದ ಕಾಣಬಲ್ಲವರು ಯಾವುದು ಲೋಕಕ್ಕೆ ಹಿತ ಎಂಬುದನ್ನು ಒಂದನ್ನೇ ಲಕ್ಷದಲ್ಲಿಟ್ಟುಕೊಂಡವರು ಅಂಥವ್ರು ಸಾವಿರ ಗಟ್ಟಲೆ ಋಷಿಗಳೆಲ್ಲ ಬಂದಿದ್ದಾರೆ ಮುಹೂರ್ತ ಬಂತು ಆ ಮುಹೂರ್ತದಲ್ಲಿ ದ್ರೌಪದಿ ಸಮೇತವಾಗಿ ತಮ್ಮಂದರ ಸಮೇತವಾಗಿ ಧರ್ಮರಾಜ ಶುಭ ಮುಹೂರ್ತದಲ್ಲಿ ಸಭಾಮಂಟಪದಲ್ಲಿ ಪ್ರವೇಶ ಮಾಡಿದ್ದಾನೆ ಕಾಂಬೋಜರಾಜ ಕಮಟಃ ಕಂಪನಶ್ಚ ಮಹಾಬಲಃ ಪೂರ್ವ ಕಾಂಬೋಜ ಪಶ್ಚಿಮ ಕಾಂಬೋಜ ಅಂತ ಎರಡು ಪೂರ್ವದಲ್ಲಿ ಕಾಂಬೋಜ ಕಾಂಬೋಡಿಯಾ ಆಯಿತು ಇದಕ್ಕೇನು ಬೇರೆ ಹೆಸ್ ಥೈಲ್ಯಾಂಡ್ ಅಂತ ಇಟ್ಟಿದ್ದಾರೆ ಪಶ್ಚಿಮ ಕಾಂಬೋಜ ಅನ್ನುವುದೇ ಈ ಗಾಂಧಾರ ದೇಶ ಅಲ್ಲಿ ಅಲ್ಲೊಂದು ಒಂದೇ ಹೆಸರನ್ನು ಎರಡು ಕಡೆ ಇಟ್ಕೊಂಡು ವಲಸೆ ಹೋದ ಭಾರತೀಯರು ಇಟ್ಕೊಂಡಿದ್ದ ಜಾಗ ಬೇಡರ ಕಡೆಯವರು ಕಿರಾತರು ಪುಳಿಂದರು ಪಾಂಡ್ಯ ಓಢರಾಜರು ಅಂಧಕರು ಅಂಧರು ಯವನಾಧಿಪತಿಗಳು ಆಗಿನ ಕಾಲದಲ್ಲಿ ಗ್ರೀಕರು ಇದ್ದರು ಮಹಾಭಾರತ ಕಾಲದಲ್ಲಿ ಯವನರು ಅಂತ ಹೇಳ್ತೇವೆ ಅಲ್ಲಿ ದೊರೆಗಳಾಗಿದ್ದವರು ಕಿರಾತ ರಾಜ ಟಿಬೆಟನ್ಸ್ ಶಿಶುಪಾಲ ಶಿಶುಪಾಲ ಮಗನ ಸಮೇತ ಬಂದಿದ್ದ ಅರ್ಜುನನ ಕಡೆಯಲ್ಲಿ ಅನೇಕ ವೀರರೇನು ಸೋತಿದ್ದರು ಅವರೆಲ್ಲರೂ ಬಂದಿದ್ದಾರೆ ರುಕ್ಮಿಣೇಯಶ್ಚ ಸಾಂಬಶ್ಚ ರುಕ್ಮಿಣಿಯ ಮಗ ಪ್ರದ್ಯುಮ್ನ ಅವನ ಮಗ ಸಾಂಬಾಯ ಕಡೆಯಲ್ಲಿ ಯುಧಾನ ಸುಧರ್ಮ ಅನಿರುದ್ಧ ಶೈಬ್ಯ ನರಭುಂಗವ ಗಂಧರ್ವರೆಲ್ಲ ಬಂದು ತುಂಬುರುಹು ಸಪ್ತವಿಂಶತಿ ಸಪ್ತವಿಂಶ ಇಪ್ಪತ್ತೇಳು ಜನ ಗಂಧರ್ವರು ಬಂದು ಹಾಡ್ತಾ ಇದ್ದಾರೆ ಕುಣಿತಾ ಇದ್ದಾರೆ ಅಪ್ಸರೆಯರು ಅದ್ಭುತವಾದಂತಹ ಉತ್ಸವ ನಡೆಯಿತು ಆ ಉತ್ಸವದಲ್ಲಿ ಬಂದವರೆಲ್ಲ ಧರ್ಮರಾಜನ ಕಾಣಿಕೆ ಕೊಡ್ತಾರೆ ಆ ಕಾಣಿಕೆಯನ್ನು ಸ್ವೀಕಾರ ಮಾಡುವುದು ಅದೆಲ್ಲ ಮುಂದೆ ನಡೆಯುವ ವಿಷಯಗಳನ್ನು ಆ ರಾಜಸೂಯ ಸಂದರ್ಭದಲ್ಲಿ ಹೇಳೋಣ ರಾಜಸೂಯ ಆಗೋದಕ್ಕೆ ಮುಂಚೆ ಸಭಾ ಮಂಟಪ ಪ್ರವೇಶದಲ್ಲಿಯೇ ಇಷ್ಟೊಂದು ಅದ್ಭುತವಾಗಿ ಹೋಯಿತು ಆ ಸಂದರ್ಭದಲ್ಲಿ ಬರದೇ ಇದ್ದವರು ದುರ್ಯೋಧನ ಮತ್ತು ತಮ್ಮಂದಿರು ಶಕುನಿ ಭೀಷ್ಮ ದ್ರೋಣರು ಯಾರೂ ಬಂದಿರಲಿಲ್ಲ ಅವರೇನು ತಿಳ್ಕೊಂಡ್ರು ಏನೋ ಒಂದು ಮನೆ ಕಟ್ಟಿದ್ದಾರೆ ಕಾಡು ಸುಟ್ಟು ಮಾಡಿಕೊಳ್ಳಿ ಅವರಷ್ಟು ಅವರು ಅಂತ ಉಪೇಕ್ಷೆ ಮಾಡಿದ್ದರು ಪಾಂಡವರು ಪ್ರಬುದ್ಧಮಾನವಾಗಿ ಬೆಳೆಯುವುದಕ್ಕೆ ಕೃಷ್ಣ ಹಾಕಿದ ಹೊಂಚು ಅಂತ ಅವ್ರಿಗೆ ತಿಳಿಯಲಿಲ್ಲ ಸುಸೂತ್ರವಾಗಿ ವರ್ಗಾವಣೆಯಾಯಿತು ಹಳೆಯ ಅರಮನೆಯನ್ನು ಬಿಟ್ಟು ಪಾಂಡವರು ಹೊಸ ಅರಮನೆಗೆ ಬಂದು ಸೇರಿಕೊಂಡರು ಅವರು ಒಗ್ಗಿಕೊಳ್ಳುವಷ್ಟರಲ್ಲಿ ಒಂದು ದಿವಸ ನಾರದರು ಆ ಜಾಗಕ್ಕೆ ದಯಮಾಡಿಸಿದರು ಇಲ್ಲಿ ಬಹಳ ದೊಡ್ಡ ರಾಜನೀತಿಯ ಮರ್ಮಗಳನ್ನು ಹೇಳಿದ್ದಾರೆ ಸುಂದರವಾದ ಅಧ್ಯಾಯ ನಾರದರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಆಸನದಲ್ಲಿ ಕೂರಿಸಿ ನಮಗೇನಾದರೂ ಧರ್ಮೋಪದೇಶ ಮಾಡಿ ಅಂತ ಧರ್ಮರಾಜ ಕೇಳಿದಾಗ ನಾರದರು ಹೇಳ್ತಕ್ಕಂಥ ನೀತಿ ಇದು ಸಮಸ್ತ ಭಾರತೀಯ ಧರ್ಮಶಾಸ್ತ್ರ ರಾಜನೀತಿ ಶಾಸ್ತ್ರವನ್ನು ಕುರಿತು ಹೇಳುತ್ತೆ ಇಂಥದೇ ಒಂದು ಸುಂದರವಾದ ಅಧ್ಯಾಯ ಶ್ರೀಮಂತ ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿ ಭರತನ ಯೋಗಕ್ಷೇಮ ಮಾಡುವಾಗ ಶ್ರೀರಾಮಚಂದ್ರ ಸ್ವಾಮಿ ನಿನ್ನ ರಾಜ್ಯ ಹೀಗಿದೆ ತಾನೇ ಹೀಗಿದೆ ತಾನೇ ಹೀಗಿದೆ ತಾನೇ ಅಂತ ಕೇಳುವಾಗ ಪ್ರತಿಯೊಂದು ಶ್ಲೋಕದಲ್ಲಿ ಕಚ್ಚಿತ್ತೆ ದೈತ ಭಾರ್ಯ ಕಚ್ಚಿತ್ ಶಬ್ದ ಕಚ್ಚಿತ್ ಸರ್ಗ ಅಂತಲೇ ಹೆಸರು ಅದನ್ನು ಹೋಲುವಂಥ ಒಂದು ಸರ್ಗ ಕೆಲವು ವಿದ್ವಾಂಸರು ಒಂದೇ ಅಭಿಪ್ರಾಯದಲ್ಲಿ ಎರಡು ಗ್ರಂಥದಲ್ಲಿ ಎರಡು ಅಧ್ಯಾಯ ಬಂದಿರೋಣದ್ರಿಂದ ಒಂದು ಪ್ರಕ್ಷಿಪ್ತ ಅಂದು ಭಾವಿಸ್ತಾರೆ ಹಾಗಿರಬೇಕಾಗಿಲ್ಲ ಎಲ್ಲಿ ಹೇಳಿದರೂ ಭಾರತೀಯ ಧರ್ಮಶಾಸ್ತ್ರಕಾರರು ಅರ್ಥಶಾಸ್ತ್ರಕಾರರು ರಾಜ್ಯ ಆಗಿರಬೇಕು ಮಂತ್ರಿ ಆಗಿರಬೇಕು ಕೋಶ ಹೇಗಿರಬೇಕು ಸೇನಾಧಿಪತಿ ಹೇಗಿರಬೇಕು ಅರಮನೆ ಜೋಯಿಸ ಹೇಗಿರಬೇಕು ಜಟ್ಟಿ ಹೇಗಿರಬೇಕು ಜನಗಡೆ ಹೇಗಿರಬೇಕು ಆಪತ್ಕಾಲ ಬಂದರೆ ಮಳೆ ಬರದೇ ಇದ್ದರೆ ದೊರೆ ಅನುಷ್ಠಾನ ಮಾಡಬೇಕಾದ ಕ್ರಮಗಳೇನು ಹೆಚ್ಚು ದ್ರವ್ಯ ಸಂಪತ್ತಿದ್ದ ಕಾಲದಲ್ಲಿ ಕರಾಕರ್ಷಣೆಯನ್ನು ಹೇಗೆ ಮಾಡಬೇಕು ಮಂತ್ರಣವನ್ನು ಹೇಗೆ ಮಾಡಬೇಕು ಅಂತ ಇದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಬರುತ್ತದೆ ಇವತ್ತು ಲುಪ್ತವಾಗಿರತಕ್ಕ ಅನೇಕ ನೀತಿಶಾಸ್ತ್ರಗಳಲ್ಲಿದೆ ಕಾಮಂದಕ ನೀತಿಶಾಸ್ತ್ರದಲ್ಲಿದೆ ಕೌಟಿಲ್ಯನ ಶಸ್ತ್ರ ಶಿಷ್ಯ ಒಬ್ಬ ಕಾಮಂದ ಕಾಂಬುವನು ಅವನು ಒಂದು ಧರ್ಮಶಾಸ್ತ್ರವನ್ನು ಬರೆದಿದ್ದ ಆ ಧರ್ಮಶಾಸ್ತ್ರದ ಒಂದೇ ಒಂದು ಪ್ರತಿ ಇಂಡೋನೇಷ್ಯಾದಲ್ಲಿ ಸಿಕ್ಕಿತು ಹತ್ತನೇ ಶತಮಾನದಲ್ಲಿ ಬರೆದಿದ್ದ ತಾಳೆಗರಿಯ ಪ್ರತಿ ಅಲ್ಲಿ ಸಿಕ್ಕಿತು ಅಲ್ಲಿ ಭಾರತೀಯ ದೊರೆಗಳು ಆಳ್ತಿದ್ದ ಕಾಲದಲ್ಲಿ ಕಾಮಂತಕ ನೀತಿಶಾಸ್ತ್ರವನ್ನು ಸಾರು ಮಾಡುತ್ತಿದ್ದರು ಅದರ ಪ್ರತಿ ಮುದ್ರಿತವಾಗಿದೆಯಲ್ಲೂ ನಮಗೆ ಗೊತ್ತಿಲ್ಲ ಇನ್ನು ಅದಕ್ಕೆ ಹೇಳ್ತೇವೆ ಅಂದರೆ ನೀತಿಶಾಸ್ತ್ರವೆಂಬುದು ಒಂದೇ ಕ್ರಮ ಸ್ವಲ್ಪ ಸ್ವಲ್ಪ ಭೇದಗಳಿಂದ ಕಾಲಕ್ಕೆ ವ್ಯತ್ಯಾಸವಿದ್ದರು ಮೂಲದಲ್ಲಿ ಪ್ರಿಯಾಂಬುಲ್ ಅಂತ ಏನು ಹೇಳ್ತೇವೆ ಅದರಲ್ಲಿ ವ್ಯತ್ಯಾಸವಿಲ್ಲದಂತೆ ಒಂದು ನಕ್ಷೆಯನ್ನು ಕೊಡ್ತಾರೆ ದೊರೆಗಳು ಹೇಗಾಳಬೇಕು ಅಂತ ಅಂಥದೊಂದು ಧರ್ಮ ಕಾಮಾರ್ಥ ಸಂಯುಕ್ತಂ ಪ್ರಚೇದಂ ಯುಧಿಷ್ಠಿರಂ ಒಂದು ಕೆಲವನ್ನು ಮಾತ್ರ ಓದಿ ತೋರಿಸ್ಬೋದು ಕಚ್ಚಿದರ್ಥಾಶ್ಚ ಕಲ್ಪಂತೆ ಧರ್ಮೇಶ್ಚರಮತೆ ಮನಃ ಸುಖಾನಿ ಚಾನುಭೂಯಂತೆ ಮನಶ್ಚನ ವಿಹನ್ಯತೆ ಎಲೈ ಧರ್ಮರಾಜನೇ ಅರ್ಥ ಪರಿಕಲ್ಪನೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದೀಯಲ್ಲ ಬೊಕ್ಕಸದ ರಕ್ಷಣೆ ಚೆನ್ನಾಗಿರಬೇಕು ಯಾವುದೇ ಕಾಲದಲ್ಲಿಯೂ ಒಂದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕರ್ನಾಟಕ ಇರ್ಬೋದು ಆಂಧ್ರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರಿಸರ್ವ್ ಫಂಡ್ ಅಂತಿರಬೇಕು ಖರ್ಚಿಗೂ ವೆಚ್ಚಕ್ಕೂ ಬೇಕಾದಷ್ಟು ಹಣ ಇರಬೇಕು ಕ್ಷಾಮ ಬರ್ತದೆ ನೆರೆ ಹಾವಳಿ ಬರ್ತದೆ ಮತ್ತೊಂದು ಕಾಲ ಬರ್ತದೆ ಜನರ ಮೇಲೆ ತೆರಿಗೆ ಹಾಕುವುದಲ್ಲ ಅದಕ್ಕೆ ಬೇಕಾದ್ದು ಮೊದಲೇ ಸಿದ್ಧವಾಗಿರಬೇಕು ಅರ್ಥ ಸಂರಕ್ಷಣೆ ಅವುಗಳನ್ನು ವ್ಯರ್ಥವಾಗಿ ವಿಲಾಸದಲ್ಲಿ ಭೋಗದಲ್ಲಿ ಖರ್ಚು ಮಾಡತಕ್ಕದ್ದಲ್ಲ ಧರ್ಮೇ ಚರಮತೆ ಮನಃ ಧರ್ಮಕ್ಕೆ ಬಾಧೆ ಬಾರದಂತೆ ಅರ್ಥವನ್ನು ಶೇಖರಿಸಬೇಕು ಧರ್ಮಕ್ಕೆ ಬಾಧೆ ಬಾರದಂತೆ ಅರ್ಥವನ್ನು ಖರ್ಚು ಮಾಡಬೇಕು ಸುಖ ಅನಿಚ ಅನುಭವಯಂತೆ ಜನರಿಗೆ ಉತ್ಸವಗಳಲ್ಲಿ ಹಬ್ಬಗಳಲ್ಲಿ ಭಾಗಗೊಳ್ಳುವುದಕ್ಕೆ ನಿರ್ಭಯವಾದ ಕಾಲ ಇರಬೇಕು ಮನಸ್ಸು ಎಲ್ಲರಿಗೂ ಶಾಂತವಾಗಿರಬೇಕು ದೊರೆಯ ಮೊದಲನೇ ಲಕ್ಷಣ ಅಂದರೆ ಜನರು ನೆಮ್ಮದಿಯಿಂದ ನಿಟ್ಟುಸಿರಿಟ್ಟು ಸಂಸಾರ ಮಾಡುವಂತೆ ಮಾಡಬೇಕು ಕಚ್ಚಿದಾಚರಿತ ಪೂರ್ವೈ ನರದೇವ ಪಿತಾಮಹೈ ವರ್ತಸೇ ವೃತ್ತಿಮ ಕ್ಷುದ್ರಾಂ ಧರ್ಮಾರ್ಥ ಸಹಿತಾಂ ಏನು ಹೊಸ ರಾಜನೀತಿ ಅನುಸರಿಸಬೇಕಾಗಿಲ್ಲ ನಿನ್ನ ಪೂರ್ವಿಕರು ಪೂರ್ವೈಹಿ ನರದೇವ ಪಿತಾಮಹೈ ಕುರು ಹಸ್ತಿ ಮೊದಲಾದವರು ಯಾವ ಧರ್ಮವನ್ನು ಪರಿಪಾಲಿಸಿಕೊಂಡು ಮಕ್ಕಳಂತೆ ಪ್ರಜೆಗಳನ್ನು ನೋಡಿಕೊಂಡರೋ ಅಂಥ ರೀತಿಯನ್ನ ನೀನು ಪರಿಪಾಲಿಸ್ತಾ ಇದೆಯಲ್ಲ ಕಚ್ಚಿದರ್ಥೇನ ಮಾ ಧರ್ಮಂ ಧರ್ಮೇಣ ಅರ್ಥಂ ಅಥಾಪಿ ವಾ ಉಭವ್ವ ಸಾರೇಣ ನ ಕಾಮೇನ ಪ್ರಬಾಧಸೆ ಇಂಥದ್ದೊಂದು ವಾಕ್ಯ ರಾಮಾಯಣದಲ್ಲಿ ಬರುತ್ತೆ ಅರ್ಥದಿಂದ ಧರ್ಮವನ್ನು ಧರ್ಮದಿಂದ ಅರ್ಥವನ್ನು ಜರಡನ್ನು ಪ್ರೀತಿ ಲಾಭದಿಂದ ಕ್ಷೋಭಗೊಳಿಸಬಾರದು ಇದು ಬಹಳ ದೊಡ್ಡ ಸೂತ್ರ ಸ್ವಲ್ಪ ವಿವರಿಸಬೇಕಾಗತ್ತೆ ಅರ್ಥೇನ ಧರ್ಮ ಅರ್ಥದಿಂದ ಧರ್ಮವಾಸುವುದೊಂದೇನು ದೇವಸ್ಥಾನದ ಜಮೀನು ದೇವಸ್ಥಾನದಲ್ಲಿ ಕಾಣಿಕೆ ಡಬ್ಬಿಯಲ್ಲಿ ಹಾಕ್ತಕ್ಕಂಥ ಹಣ ಇವುಗಳನ್ನು ರಾಜನಾದವನು ಬೇರೆ ಕೆಲಸಕ್ಕೆ ಉಪಯೋಗ ಮಾಡಬಾರ್ದು ಧರ್ಮದ ಕೆಲಸ ಹಣ ಧರ್ಮಕ್ಕೆ ವಿನಿಯೋಗವಾಗಬೇಕು spiritual centres must use the money for spiritual purposes only midday meal ಅಂತ ಮಾಡ್ತೀವಿ ಮಿಡ್ ಡೇ ಮೀಲ್ ಸರ್ಕಾರ ಮಾಡಬೇಕು ಮಠ ಮಾಡೋ ಕೆಲಸವಲ್ಲ ಮಠದವರು ಧರ್ಮ ಬೋಧನೆ ಮಾಡಿ ಧರ್ಮ ಜಾಗೃತಿ ಮಾಡಬೇಕು ಇದನ್ನು ಸರ್ಕಾರ ಮಾಡುವುದಲ್ಲ ಆದ್ದರಿಂದ ಅರ್ಥದಿಂದ ಧರ್ಮ ದೋಷಣೆ ಮಾಡಬಾರದು ಧರ್ಮದಿಂದ ಅರ್ಥ ಧರ್ಮದ ವೈಭವ ಮಾಡುವುದಕ್ಕೆ ಹೋಗಿ ಕ್ಷಾಮಕಾಲದಲ್ಲಿ ದೇವಸ್ಥಾನ ಕಟ್ಟಿಸಿದರೆ ಜನಗಳು ಸಾಯ್ತಾರೆ ದೇವಸ್ಥಾನ ಉಳಿಯೋದಿಲ್ಲ ಆದ್ದರಿಂದ ಉಭವ ಪ್ರೀತಿ ಸಾರೇಣ ಚೀಪ್ ಪಾಪ್ಯುಲಾರಿಟಿ ಅದಕ್ಕೆ ಪ್ರೀತಿ ಸಾರ ಪ್ರೀತಿ ಲೋಭ ಪ್ರೀತಿ ಲಾಭ ಅಂತ ಹೆಸರಿಟ್ಟಿದ್ದಾರೆ ನೋಡಿ ನಾನು ದೊಡ್ಡವನಾಗಬೇಕು ನೆರೆ ಹಾವಳಿ ಉಂಟಾಯಿತು ಯಾರ ಮನೆ ಕಟ್ಟಿದ್ರೆ ವಾಸಿ ಜನಗಳಿಗೆ ನಿಲ್ಲುವುದಕ್ಕೆ ನೆಲೆ ಸೂರು ಉಂಟಾದರೆ ಆಯಿತು ನನಗೆ ಹೆಸರು ಬರಬೇಕು ನನಗೆ ಹೆಸರು ಬರಬೇಕು ಪಾಪ್ಯುಲಿಸಮ್ ಅಂತ ಹೇಳ್ತೇವೆ ಇವತ್ತು ಆ ಪಾಪ್ಯುಲಿಸಮ್ಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕದ್ದಲ್ಲ ಧರ್ಮದ ನೆಪವನ್ನು ಮಾಡತಕ್ಕದ್ದಲ್ಲ ಮತ್ತು ಹಣ ಖರ್ಚು ಮಾಡುವುದಕ್ಕೂ ಶೇಖರಿಸುವುದಕ್ಕೂ ಕಚ್ಚಿದರ್ಥಂಚ ಧರ್ಮಂಚ ಕಾಮಂಚ ಜಯತಾಂಬರ ವಿಭಜ್ಯ ಕಾಲೇ ಕಾಲಜ್ಞ ಸದಾ ವರದ ಸೇವಸೇ ವಿಭಜ್ಯ ಅಂದರು ಹಣ ಶೇಖರಿಸೋ ಕಾಲ ಯಾವುದು ಹಣ ಖರ್ಚು ಮಾಡುವ ಕಾಲ ಯಾವುದು ಈಗ ನೋಡಿ ನೆರೆ ಹಾವಳಿ ಉಂಟಾಗಿದೆ ಈಗ ರಾಜ್ಯದಲ್ಲಿ ಹಬ್ಬ ಹರಿಕೆ ಮಾಡುವಂಥ ದಿವಸಗಳಲ್ಲ ಈಗ ನೀವು ಹಬ್ಬ ಮಾಡಿದರೆ ಜನ ಮೊದಲೇ ಹೊಂದಿದ್ದವರು ಶಾಪವನ್ನು ಹಾಕ್ತಾರೆ ಹಬ್ಬ ಮಾಡಬೇಕಾದ ಕಾಲದಲ್ಲಿ ಯಾರೂ ಮಾಡತಕ್ಕದ್ದಲ್ಲ ಜನ ಕ್ಷೋಭೆಗೊಳ್ಳುತ್ತಾರೆ ಆದರೆ ದೇಶಕಾಲಾನುಸಾರವಾಗಿ ನೀವು ಟ್ಯಾಕ್ಸೇಷನ್ ಮತ್ತೊಂದು ಮಾಡಿಕೊಂಡು ಹೋಗಬೇಕು ಕಚ್ಚುತಿ ರಾಜಗುಣೈ ಷಡ್ಭಿ ಆರು ರಾಜಗುಣಗಳಿಂದ ಶೋಭಿಸ್ತಕ್ಕಂಥ ನಿನ್ನ ರಾಜದೂತರು ಚೆನ್ನಾಗಿದ್ದಾರಲ್ಲವೇ ಸಪ್ತೋಪಾಯಾಂಸ್ತಥಾನಘ ಏಳು ಉಪಾಯಗಳನ್ನು ಬಲ್ಲವರು ಆರು ಗುಣಗಳನ್ನು ಉಳ್ಳವರು ನಿನ್ನ ರಾಯಭಾರಿಗಳು ಚೆನ್ನಾಗಿದ್ದಾರೆಯೇ ಒಬ್ಬ ರಾಯಭಾರಿ ಅಂದರೆ ಅವನಿಗೆ ವಕ್ತೃತ್ವ ಚೆನ್ನಾಗಿ ಮಾತಾಡೋ ಶಕ್ತಿ ಇರಬೇಕು ಪ್ರಾಗಲ್ಭ್ಯಂ ಶತ್ರು ಶಮನಾದವು ಉತ್ಕರ್ಷ ಪ್ರದರ್ಶನಂ ಪ್ರಭಾವಶಾಲಿಯಾಗಿ ಮಾತನಾಡಿ ತನ್ನ ಮಾತು ನಡೆಯುವಂತೆ ಮಾಡಬೇಕು ಮೇಧಾವಿತ್ವಂ ತರ್ಕ ಕೌಶಲಂ ಸ್ಮೃತಿಮಾನ್ ಏನು ಹೇಳಿದ್ದಾರೆ ಮ್ಯಾಂಡೇಟ್ ಏನು ಕೊಟ್ಟಿದ್ದಾರೆ ಅದರಂತೆ ಮಾತನಾಡಬೇಕು ನಯವಿತು ಯಾಕೆ ಹೇಳಬೇಕು ಎಂಥ ಮಂತ್ರಿಗಳಿದ್ದಾರಲ್ವೇ ಇಂಥ ಮಾತರಿದ್ದಾರಲ್ವೇ ಇಂಥ ರಾಜೂತರಿದ್ದಾರಲ್ವೇ ಅಂತ ಒಬ್ಬೊಬ್ಬರ ಗುಣಗಳನ್ನು ನಾರದರು ಕೇಳ್ತಾ ಕೇಳ್ತಾ ಹೋಗ್ತಾರೆ ಇಡೀ ಅಧ್ಯಾಯವೇ ಬಹಳ ಸುಂದರವಾಗಿದೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತಿ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ